ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪರಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಪರಮಾತ್ಮನನ್ನು ಪದುಮನಾಭನ ಸಕಲ ಕರ್ಮಗಳಲ್ಲಿ ನೆನೆಗುತ್ತಿರೋ ಎಲ್ಲ ಕರ್ಮಗಳಲ್ಲೂ ಕೂಡ ಪರಮಾತ್ಮನನ್ನು ಸ್ಮರಣೆ ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡುವ ಮಾಡುವಂತೆ ಹಿಂದಿನ ಪದ್ಯದಲ್ಲಿ ತಿಳಿಸೋದು ಈಗ ನಮಗೊಂದು ಸಂಶಯ ಮೊದಲಿಗೆ ಅರ್ಪಣೆ ಮಾಡೋದಕ್ಕಿಂತ ಮುಂಚೆ ಅಥವಾ ಕರ್ಮವನ್ನು ಆಚರಣೆ ಮಾಡೋದಕ್ಕಿಂತ ಮುಂಚೆ ಪರಮಾತ್ಮನ ಈ ರೀತಿಯಾಗಿರ್ತಕ್ಕಂಥ ಅನುಸಂಧಾನ ಸ್ಮರಣೆಗಳು ನೆನಪಿಗೆ ಬಾರದೇ ಇದ್ದರೆ ಅಜ್ಞಾನಿಗಳಾಗಿರ್ತಕ್ಕಂಥ ಜೀವರಿಗೆ ಪರಮಾತ್ಮ ಆಮೇಲೆ ಅರ್ಪಣೆ ಮಾಡಿದರೆ ಅದನ್ನು ಸ್ವೀಕಾರ ಮಾಡ್ತಾನಾ ಅಂತ ಸಂಶಯ ಬಂದರೆ ಜ್ಞಾನೋತ್ತರದಿ ತನಗರ್ಪಿಸಲು ಚಿಚ್ಚು ಕವಿತ್ತು ಸಂತೈಪಾನ್ ಜ್ಞಾನ ಬಂದ ಮೇಲೆ ಅರ್ಪಣೆ ಮಾಡಿದರೂ ಕೂಡ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿ ಪರಮಾನುಗ್ರಹವನ್ನು ಮಾಡ್ತಾನೆ ಅಂತ ತಿಳಿಸ್ತಾರೆ ಅರಿಯದಿದ್ದರು ಎಮ್ಮೊಳಿ ಧನವರತ ವಿಷಯಗಳುಂಬ ಜ್ಞಾನೋತ್ತರದೆ ತರಗರ್ಪಿಸಲು ಚಿಚ್ಚು ಕವಿತ್ತು ಸಂತೈಪ ಸರಿತು ಕಾಲ ಪ್ರವಾಹಗಳು ಕಂಡರಿಯು ಸರಿ ಕಾಣದಿರೆ ಪರಿವುವು ಮರಳಿ ಮಜ್ಜನ ಪಾನ ಕರ್ಮಗಳಿಂದ ಸುಖವಿಹವು ಅರಿಯದಿದ್ದರೂ ಎಮ್ಮೊಳಿ ಧನವರತ ವಿಷಯಗಳುಂಬ ಅಂತ ನಮಗೆ ಆ ಬಗ್ಗೆ ಜ್ಞಾನ ಇಲ್ಲದೇ ಇದ್ದರೂ ನಮ್ಮೊಳಗೆ ಇದ್ದು ಭಗವಂತ ಎಲ್ಲ ವಿಷಯ ಪದಾರ್ಥಗಳ ಭೋಗವನ್ನು ನಮಗಾಗಿ ಮಾಡ್ತಾನೆ ನಿತ್ಯ ತೃಪ್ತನಾಗಿರ್ತಕ್ಕಂಥ ಭಗವಂತನಿಗೆ ಏನೂ ಬೇಕಾಗಿಲ್ಲ ಉದಾಹರಣೆಗೆ ಉಸಿರಾಟದ ಕ್ರಿಯೆ ಶ್ವಾಸೋಚ್ಛ್ವಾಸ ಇದನ್ನು ಮಾಡಲಿಕ್ಕೆ ವಾಯುದೇವರು ಅಂತ ಒಬ್ಬ ದೇವತೆ ಇದ್ದಾನೆ ಅವನು ಹಂಸ ಸೋಹಂ ಸ್ವಾಹ ಅಂತ ಷಡಕ್ಷರ ಮಂತ್ರವನ್ನು ಈ ಶ್ವಾಸ ಮಂತ್ರ ಜಪವನ್ನು ಮಾಡ್ತಾನೆ ಜಪ ಅಂದರೆ ಜಾತಾತ್ ಪಾತೀತಿ ಜಪ ಅಂತ ಯಾರು ಸೃಷ್ಟಿಗೆ ಬಂದಿರ್ತಾರೋ ಅವ್ರನ್ನ ರಕ್ಷಣೆ ಮಾಡೋದು ಅನ್ನೋದು ಜಪ ಅಂತ ಜಕಾರ ಜನ್ಮ ವಿಚ್ಛೇದನಃ ಪಕಾರ ಪಾಪನಾಶನ ಅಂತ ಈ ರೀತಿಯಾಗಿ ಜಪವನ್ನು ಪೂರ್ವಕ ಮಾಡಿದ್ರೆ ಜನನ ಮರಣ ರೂಪವಾದ ಸಂಸಾರದಿಂದ ಬಿಡುಗಡೆ ಇದನ್ನು ಅನಿಲ ದೇವನು ಪ್ರತಿನಿತ್ಯದಲ್ಲಿ ಇಪ್ಪತ್ತೊಂದು ಸಾವಿರದ ಆರುನೂರು ಜಪಗಳನ್ನು ತ್ರಿವಿಧ ಜೀವರಾಶಿಗಳಲ್ಲಿ ಸಾತ್ವಿಕ ರಾಜಸ ತಾಮಸ ಈ ರೀತಿಯಾಗಿ ಆ ಉಸಿರಾಟದ ಕ್ರಿಯೆಯನ್ನು ಮಾಡೋದ್ರಿಂದನೇ ಅದನ್ನೇ ಶ್ವಾಸ ಮಂತ್ರ ಜಪ ಅಂತ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಿ ಫಲವನ್ನು ಜೀವರಿಂದ ಮಾಡಿಸಿದ್ದಕ್ಕಾಗಿ ಫಲವನ್ನು ಜೀವರಿಗೆ ಕೊಡ್ತಾನೆ ಇತ್ಯಾದಿ ಯಾವ ಜ್ಞಾನವೂ ನಮಗೆ ಇಲ್ಲ ಆದರೂ ಕೂಡ ಯಾವತ್ತಾದರೂ ಉಸಿರಾಟದ ಪ್ರಕ್ರಿಯೆಯನ್ನು ವಾಯುದೇವರು ನಿಲ್ಲಿಸಿದಾರಾ ಇಲ್ಲ ಜೀವಂತಿಗೆಯ ಪ್ರಮುಖ ಲಕ್ಷಣ ಅಂತ ಆದರೆ ಉಸಿರಾಟ ಅದನ್ನು ಮಾಡ್ತಕ್ಕಂಥವರು ವಾಯುದೇವರು ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ ಕಾಲ ಪ್ರವಾಹಗಳು ಸರಿ ಪ್ರವಾಹಗಳು ಕಂಡರಿಯೂ ಸರಿ ಕಾಣದಿರೇ ಪರಿವು ಅಂತ ನಾವು ನೋಡಿದರೂ ನೋಡದೇ ಇದ್ದರೂ ನಮಗೆ ಆ ಬಗ್ಗೆ ಜ್ಞಾನ ಇದ್ದರೂ ಜ್ಞಾನ ಇಲ್ಲದೇ ಇದ್ದರೂ ಕಾಲ ಪ್ರವಾಹನೂ ಅನಾ ಅನಾದಿಯಾಗಿ ನಿತ್ಯವಾಗಿರ್ತಕ್ಕಂಥದ್ದು ಅದು ಮುಂದೆ ಹೋಗ್ತಾನೆ ಇರುತ್ತೆ ಹರಿತಾನೇ ಇರುತ್ತೆ ಸರಿ ಪ್ರವಾಹ ಅಂದರೆ ನದಿ ಅಥವಾ ಸಮುದ್ರದ ನೀರು ಅದು ಕೂಡ ನಾವು ಇಷ್ಟೆಲ್ಲ ಅನುಸಂಧಾನ ಮಾಡಿದರೂ ಮಾಡದೇ ಇದ್ದರೂ ನಿರಂತರವಾಗಿ ಹೇಗೆ ಹರಿ ಹರಿಯತ್ತೋ ಹಾಗೆ ಈ ಭಗವಂತನೂ ಕೂಡ ನಾವು ಅರಿಯದಿದ್ದರೂ ನಮಗೆ ಆ ಆ ಬಗ್ಗೆ ಜ್ಞಾನ ಇಲ್ಲದೇ ಇದ್ದರೂ ಎಮ್ಮೊಳಿದ್ದ ಅನವರತ ವಿಷಯಗಳುಂಬ ಈ ವಿಷಯ ಪದಾರ್ಥಗಳ ಭೋಗವನ್ನು ಯಾಕೆ ಮಾಡ್ತಾನೆ ಅಂದರೆ ಜೀವನ ಮೇಲೆ ಕಾರುಣ್ಯದಿಂದ ಮಾಡ್ತಾನೆ ಪರಮಾತ್ಮ ಭೋಗ ಮಾಡದೇ ಇದ್ದರೆ ಜೀವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಖ ಭೋಗ ಆಗೋದು ಸಾಧ್ಯ ಇಲ್ಲ ಹಂಗಾರೆ ವಿಷಯಗಳು ಅಂತಂದರೆ ಏನು ಅಂತ ಕೇಳಿದ್ರೆ ಆಯಾ ಇಂದ್ರಿಯಗಳಿಂದ ಏನನ್ನ ಭೋಗ ಮಾಡ್ತೀವೋ ಕಣ್ಣಿನಿಂದ ನೋಟ ಕಿವಿಯಿಂದ ಶ್ರವಣ ಬಾಯಿಯಿಂದ ಊಟ ಅಥವಾ ಸ್ತೋತ್ರ ಹೀಗೆ ಯಾವ್ಯಾವ ಇಂದ್ರಿಯಗಳಿಂದ ಏನೆಲ್ಲ ಕಾರ್ಯಗಳು ನಡೀತಾ ಇದೆಯೋ ಅದೆಲ್ಲವೂ ಕೂಡ ವಿಷಯ ಪದಾರ್ಥಗಳೇ ಅದನ್ನು ನಮ್ಮೊಳಗೆ ಇರ್ತಕ್ಕಂಥ ಬಿಂಬರೂಪಿ ಪರಮಾತ್ಮನೇ ನಮ್ಮೊಳಗೆ ಇದ್ದು ನಮ್ಮ ಕಣ್ಣಿನಿಂದ ನೋಡಿ ನಮಗೆ ನೋಡಿಸ್ತಾನೆ ನಮ್ಮ ಕಿವಿಯಿಂದ ಕೇಳಿ ಕೇಳಿಸ್ತಾನೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ ಅದ್ಯಾಪಿ ದೇವಾಹ ಶೃಣ್ವತೆ ಮನ್ವತೆ ಸದಾ ಪರಮಾತ್ಮ ಇದ್ದು ಕೇಳಿ ಕೇಳಿಸಿ ಮಾಡುವವನು ಭಗವಂತನೇ ಹಾಗಿಲ್ಲದೆ ಇದ್ದರೆ ನಾವು ಹೇಳಿದ್ದು ಬೇರೆಯವರಿಗೆ ಕೇಳಿಸ್ತಿತ್ತು ನಮಗೆ ನಾವು ಹೇಳಿದ ಮಾತೇ ನಮಗೆ ಕೇಳಿಸ್ತಾ ಇರಲಿಲ್ಲ ಆದ್ದರಿಂದ ಭಗವಂತನೇ ನಮ್ಮೊಳಗಿದ್ದು ಕೇಳಿ ಕೇಳಿಸಿ ನೋಡಿ ನೋಡಿಸಿ ನುಡಿದು ನುಡಿಸೋ ಎಲ್ಲ ಕಾರ್ಯವನ್ನು ಭಗವಂತನೇ ಮಾಡ್ತಾನೆ ಇದು ಅರಿಯದಿದ್ದರೂ ನಮಗೆ ಈ ಬಗ್ಗೆ ಜ್ಞಾನ ಅಥವಾ ಪರಿಕಲ್ಪನೆ ಇಲ್ಲದೇ ಇದ್ದರೂ ನಮ್ಮೊಳಗೆ ಇದ್ದು ಎಲ್ಲ ಕಾರ್ಯವನ್ನು ಮಾಡ್ತಾನೆ ಎಷ್ಟು ಕಾಲ ಮಾಡ್ತಾನೆ ಅಂದರೆ ಅನವರತ ನಿರಂತರವಾಗಿ ಮಾಡ್ತಾನೆ ಭಗವಂತ ಜನ್ಮ ಜನ್ಮಾಂತರಗಳಲ್ಲೂ ಕೂಡ ಈ ಕ್ರಿಯೆಯನ್ನು ಮಾಡ್ತಾನೆ ಆ ಬಿಂಬ ಆ ಕ್ರಿಯೆಗಳನ್ನು ಮಾಡದೇ ಇದ್ದರೆ ಪ್ರತಿಬಿಂಬದಲ್ಲಿ ಯಾವ ಕ್ರಿಯೆಗಳು ಕೂಡ ಆಗೋದಕ್ಕೆ ಸಾಧ್ಯ ಇರಲಿಲ್ಲ ಬಿಂಬ ನೋಡೋದು ಇಷ್ಟೇ ಅಲ್ಲ ವಿಷಯಗಳು ಉಂಬ ಅಂದರೆ ಭೋಗವನ್ನು ಮಾಡ್ತಾನೆ ಉಂಡು ಸವಿತಾನೆ ಅಂತ ನಮಗೆ ಪ್ರಾಕೃತ ರಸವನ್ನು ಉಣಿಸ್ತಾನೆ ದೇವತೆಗಳಿಗೆ ಅವರಿಗೆ ಯೋಗ್ಯವಾದ ಅಪ್ರಾಕೃತ ರಸಗಳ ಭೋಗವನ್ನು ಮಾಡಿಸ್ತಾನೆ ತಾನು ತನ್ನದೇ ಆದ ಸ್ವಾಕ್ಯ ರಸವನ್ನು ಸ್ವೀಕಾರ ಮಾಡ್ತಾನೆ ಹೀಗೆ ಮಾಡೋದ್ರಿಂದಲೇ ಪ್ರತಿಬಿಂಬನಲ್ಲಿ ಕ್ರಿಯೆ ಅನ್ನೋದು ಆಗೋದಕ್ಕೆ ಸಾಧ್ಯ ಈ ಅನುಸಂಧಾನ ಅಥವಾ ಪರಿಕಲ್ಪನೆ ನಮಗೆ ಇಲ್ಲದೇ ಇದ್ದರೂ ಕೂಡ ಅನವರತ ಈ ಕೆಲಸವನ್ನು ಎಮ್ಮೊಳಿದ್ದು ನಮ್ಮೊಳಗೆ ಇದ್ದು ಈ ಕಾರ್ಯವನ್ನು ಮಾಡ್ತಾನೆ ಪರಮಾತ್ಮ ಇದು ಭಗವಂತನ ಕಾರುಣ್ಯದ ಕಾರ್ಯ ಭಗವಂತ ನಮ್ಮೊಳಗಿದ್ದು ಈ ವಿಷಯ ಪದಾರ್ಥಗಳನ್ನು ಭೋಗ ಮಾಡೋದು ನಮ್ಮ ಸುಖ ದುಃಖಗಳಿಗೆ ಕಾರಣ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಪ್ರಾರಬ್ಧ ಕರ್ಮ ವಶದಂತೆ ಭಗವಂತ ವಿಷಯ ಪದಾರ್ಥಗಳ ಭೋಗವನ್ನು ಮಾಡಿ ನಮಗೆ ಸುಖ ದುಃಖಗಳನ್ನು ಉಣಿಸ್ತಾನೆ ನಮಗೆ ಜ್ಞಾನ ಇದ್ದರೂ ಇರದೇ ಇದ್ದರೂ ಆ ಉಣ್ಣುವ ಕೆಲಸವನ್ನು ಅಥವಾ ಭೋಗವನ್ನು ಅನುಭವಿಸುವ ಕೆಲಸವನ್ನು ಭಗವಂತ ಮಾಡಿಯೇ ಮಾಡ್ತಾರೆ ನಿತ್ಯ ನಿರಂತರವಾಗಿ ಹೇಗೆ ನದಿ ಅಥವಾ ಸಮುದ್ರದ ಪ್ರವಾಹ ಎಲ್ಲ ಹರಿತಾಯೋ ಆ ರೀತಿಯಾಗಿ ನಿರಂತರವಾಗಿ ಈ ಕ್ರಿಯೆ ಅನ್ನೋದು ನಡೆಸ್ತಾನೆ ಭಗವಂತ ಇದನ್ನು ಅರ್ಥಾನುಸಂಧಾನಪೂರ್ವಕವಾಗಿ ಅರಿತು ಅದನ್ನು ತಿಳ್ಕೊಂಡ್ರೆ ನಿಶ್ಚಯ ಜ್ಞಾನವನ್ನು ಗುರುಗಳ ಮೂಲಕ ತಿಳಿದು ಅದನ್ನು ಅರ್ಥ ಮಾಡಿಕೊಂಡ್ರೆ ಮಹಾಪುಣ್ಯ ಲಾಭ ಹೀಗೆ ಮಾಡಿದ್ರೆ ಫಲ ಏನು ಅಂದರೆ ಊಟ ಮಾಡಿದರೂ ನಿತ್ಯೋಪವಾಸ ಮಾಡಿದ ಫಲ ಅಂತ ಹಿಂದೆ ಭೋಜನ ಪ್ರಕ್ರಿಯೆ ಸಂಧಿಯಲ್ಲಿ ತಿಳಿಸ್ದಂಗೆ ನಿತ್ಯೋಪವಾಸ ನಿರಾಮಯ ನಿಷ್ಪಾಪಿ ನಿತ್ಯ ಮಹತ್ಸ ಯಜ್ಞಗಳನ್ನ ಆಚರಿಸಿದ ಫಲ ಅಂತೆಲ್ಲ ತಿಳಿಸಿದ್ರಲ್ಲ ಹಾಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಅನ್ನೋದು ಬರ್ತಾ ಇದೆ ವಿಷಯ ಪದಾರ್ಥಗಳಿಂದ ಭಗವಂತನಿಗೆ ಸುಖ ಆಗ್ತಾ ಇದೆ ಅಂದರೆ ಅದು ಲೀಲೆ ಭಗವಂತ ಆ ವಿಷಯ ಪದಾರ್ಥಗಳ ಭೋಗ ಮಾಡದೇ ಇದ್ದರೆ ಜೀವನಿಗೆ ಭೋಗದ ಅನುಭವವೇ ಆಗಲ್ಲ ಅವನಿಗೆ ಸುಖ ಆಗಲ್ಲ ಅದಕ್ಕೆ ಲೀಲೆಯಿಂದ ಅದನ್ನು ಉಣ್ತಾನೆ ಭಗವಂತ ನಮ್ಮಂತೆ ಮೋಹದಿಂದ ಅಭಿಮಾನದಿಂದ ಸುಖಕ್ಕಾಗಿ ಊಟ ಮಾಡೋದಿಲ್ಲ ನಿತ್ಯ ತೃಪ್ತನಾಗಿರ್ತಕ್ಕಂಥವನು ಭಗವಂತ ಆದರೂ ಕೂಡ ಭಗವಂತ ಜೀವರ ಮೇಲೆ ಕರುಣೆಯಿಂದ ಉಣ್ತಾನೆ ನಿತ್ಯ ಸುಖಮಯನಾಗಿರ್ತಕ್ಕಂಥವನು ಪರಮಾತ್ಮ ಅಂತ ನಿತ್ಯ ಸುಖ ಪೂರ್ಣ ಸುಖ ಅದಕ್ಕೆ ದುಷ್ಟಾಂತ ಕೊಡಬೇಕು ಅಂತಾದರೆ ಸಕ್ಕರೆ ಗೊಂಬೆ ಅಥವಾ ಬೆಲ್ಲದ ಗೊಂಬೆ ಅಚ್ಚು ನೋಡಿದ್ರೆ ಯಾವ ಭಾಗದಲ್ಲಿ ಸಿಹಿ ಇದೆ ಅಂತ ಕೇಳಿದರೆ ಎಲ್ಲ ಭಾಗದಲ್ಲೂ ಏಕರೀತಿ ಅಂತ ಹೇಳಿ ಹೇಳ್ತೀವೋ ಹಾಗೆ ನಿತ್ಯ ಸುಖಮಯ ಸದಾ ಅಭಿವ್ಯಕ್ತವಾಗಿರ್ತಕ್ಕಂಥ ಸುಖ ವಿಷಯ ಪದಾರ್ಥಗಳಿಂದ ಸುಖ ಪರಮಾತ್ಮರಿಗೆ ಬೇಕಾಗಿಲ್ಲ ಬಿಂಬಕ್ರಿಯೆಯಿಂದ ಪ್ರತಿಬಿಂಬರಾಗಿರ್ತಕ್ಕಂಥ ನಮಗೆ ಪ್ರಯೋಜನ ಅವನಿಗೆ ಇದರಿಂದ ಏನೂ ಆಗಬೇಕಾಗಿಲ್ಲ ಆ ವಿಷಯ ಪದಾರ್ಥ ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಭಗವಂತನಿಗೆ ಎರಡೂ ಒಂದೇ ಎರಡರಲ್ಲೂ ಕೂಡ ಭಗವಂತ ಸುಖರೂಪತ್ವ ಸುಖರೂಪನಾಗೇ ಇದ್ದಾನೆ ಉದಾಹರಣೆ ಕೊಡಬೇಕು ಅಂದರೆ ಶ್ರೀಕೃಷ್ಣ ಪರಮಾತ್ಮ ಯಶೋದೆ ಹಾಲನ್ನು ಕೊಡದಂತೆ ಪೂತಣಿಯ ಹಾಲನ್ನು ಕೂಡ ಸ್ವೀಕಾರ ಮಾಡಿದ ವಿಷದ ಮೊಲೆಯನ್ನು ಕೂಡ ಆನಂದದಿಂದನೇ ಅನುಭವಿಸ್ದ ಹಾಗೆ ಭಗವಂತನಿಗೆ ಸುಖವೂ ಒಂದೇ ದುಃಖವೂ ಒಂದೇ ಆ ವಿಷಯ ಪದಾರ್ಥ ಕೆಟ್ಟದೇ ಇರಲಿ ಒಳ್ಳೆಯದೇ ಇರಲಿ ಆದರೆ ಅದರಿಂದ ಫಲ ವ್ಯತ್ಯಾಸ ಯಾರಿಗೆ ಅಂದರೆ ಜೀವರಿಗೆ ಸುಖ ದುಃಖಕ್ಕೆ ಕಾರಣ ಅಂತ ಆ ಪೂತಣಿಯ ಮೊಲೆಯನ್ನು ಉಂಡ ಅಂತ ಭಾಗವತ ವರ್ಣನೆ ಮಾಡ್ತಾ ಇದೆ ಅಲ್ಲಿ ಆ ಪೂತನೆಯಲ್ಲಿ ಜೀವದ್ವಯ ಆವೇಶ ಅಲ್ಲಿ ಈ ಅನುಸಂಧಾನ ಮಾಡಿರೋ ಊರ್ವಶಿಗೆ ಸುಖವನ್ನೇ ಕೊಟ್ಟ ಮೋಕ್ಷವನ್ನೇ ಕೊಟ್ಟ ವಿಷವನ್ನೇ ಪಾನ ಮಾಡಿಸ್ದೆ ಅಂತ ಬೀಗದ್ಲಲ್ಲ ಆ ಪೂತನೆ ತಾಟಕೆ ಅವಳಿಗೆ ನರಕ ದರ್ಶನವನ್ನೇ ಮಾಡಿಸ್ತಾ ಕೊನೆಗೆ ಅಂದಂತ ಮಸಿಗೆ ಕಳಿಸ್ದ ಹೀಗೆ ಭಗವಂತ ಜೀವರ ಇಂದ್ರಿಯಗಳಿಂದ ವಿಷಯ ಪದಾರ್ಥಗಳ ಭೋಗವನ್ನು ಮಾಡ್ತಾನೆ ಅದನ್ನು ಭಗವದ್ಗೀತೆಯಲ್ಲಿ ತಿಳಿಸ್ತಾರೆ ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಾಮ್ ವಿಷಯಾನ್ ಉಪಸೇವತೆ ಭಗವಂತ ಜೀವರಿಗಾಗಿ ಭೋಗವನ್ನು ಮಾಡ್ತಾನೆ ಹೊರತು ತನಗಾಗಿ ಸರ್ವತಾ ಅಲ್ಲ ಜೀವನಿಗೆ ಇದುವರೆಗೆ ಯಾವ ಜ್ಞಾನವೂ ಇರಲಿಲ್ಲ ಈಗ ಅಲ್ಪ ಸ್ವಲ್ಪ ಜ್ಞಾನ ಬಂದಿದೆ ಈಗ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೆ ಅವನು ಸ್ವೀಕಾರ ಮಾಡ್ತಾನೋ ಇಲ್ಲೋ ಒಂದು ಸಂಶಯ ಬಂದರೆ ಜ್ಞಾನೋತ್ತರದಿ ತನಗರ್ಪಿಸಲು ಚಿಚ್ಚು ಕವಿತ್ತು ಸಂತೈಪ ಜ್ಞಾನೋತ್ತರ ಜ್ಞಾನ ಅಂದರೆ ಅಪರೋಕ್ಷ ಜ್ಞಾನ ಬಂದ ಮೇಲೆ ಅಂತ ಈಗ ಸಂಸಾರಾವಸ್ಥೆಯಲ್ಲಿ ಜೀವರು ಅಜ್ಞಾನಿಗಳು ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದಿಲ್ಲ ಆದ್ದರಿಂದ ಭಗವಂತನ ಈ ವಿಷಯಭೋಗ ಈ ಅದ್ಭುತವಾಗಿರ್ತಕ್ಕಂಥ ಮಹಿಮೆ ಅಥವಾ ಲೀಲೆಯನ್ನು ಎಷ್ಟು ಹೇಳಿದರೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಲಿ ಆನಂದವನ್ನು ಅನುಭವಿಸೋದಕ್ಕಾಗಲಿ ಅಜ್ಞಾನಿಯಾಗಿರ್ತಕ್ಕಂಥ ಜೀವನಿಂದ ಸಾಧ್ಯ ಇಲ್ಲ ಆದರೆ ಅಪರೋಕ್ಷ ಜ್ಞಾನ ಆದ ನಂತರದಲ್ಲಿ ಜೀವನಿಗೆ ಇದರ ಅರಿವು ಅಥವಾ ಜ್ಞಾನ ಅನ್ನೋದು ಸ್ಪಷ್ಟ ಆಗತ್ತೆ ಆಗ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡಿದರೆ ಇದುವರೆಗೆ ಏನೆಲ್ಲ ವಿಷಯ ಪದಾರ್ಥಗಳ ಭೋಗ ಇದುವರೆಗೆ ಮಾಡಿದ್ನಲ್ಲ ಅಪರೋಕ್ಷ ಜ್ಞಾನ ಬರೋ ತನಕ ಆ ಎಲ್ಲ ಕ್ರಿಯೆಗಳನ್ನು ಅನುಸಂಧಾನ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಅದನ್ನು ಸ್ವೀಕಾರ ಮಾಡ್ತಾನೆ ಜ್ಞಾನೋತ್ತಾರದಿ ಅರ್ಪಿಸಲು ಚಿತ್ಸುಖವಿತ್ತು ಸಂತೈಪ ಫಲನೇ ಚಿತ್ಸುಖ ಅಂದರೆ ಆ ಚಿತ್ಸುಖ ಅಂದರೆ ಹೇಗಿದೆ ಅಂದರೆ ವಿಷಯ ಪದಾರ್ಥಗಳ ಭೋಗದಿಂದ ಬರ್ತಕ್ಕಂಥ ಸುಖಕ್ಕಿಂತ ವಿಲಕ್ಷಣವಾಗಿರ್ತಕ್ಕಂಥ ಸುಖ ಚಿನ್ಮಯವಾಗಿರ್ತಕ್ಕಂಥ ಆನಂದ ಅಂತಹ ಆನಂದವನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಭಗವಂತ ವಿಮೂಢಾ ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷ ವಿಷಯ ಭೋಗ ಅಂದರೆ ವಿಷಯ ಪದಾರ್ಥದಲ್ಲಿರ್ತಕ್ಕಂಥ ಸ್ವಾಖ್ಯ ರಸ ಅಂತ ಆ ಶುಭ ರಸವನ್ನೇ ಸ್ವೀಕಾರ ಮಾಡ್ತಾನೆ ಹೊರತು ಅಶುಭ ರಸ ಅಲ್ಲ ಅಂದರೆ ಸ್ವರೂಪಾನಂದವನ್ನೇ ಭೋಗಿಸ್ತಾನೆ ಭಗವಂತ ಅಂತ ಈ ರೀತಿಯಾಗಿ ಎಂ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಶಾಸ್ತ್ರದ ಆದೇಶ ಹಾಗೆ ಜೀವ ಈ ರೀತಿಯಾಗಿ ಅನುಸಂಧಾನ ಮಾಡಿದರೆ ಆ ಉಪಾಸನೆ ಫಲವಾಗಿ ಚಿತ್ ಸುಖ ಅಂದರೆ ಚಿನ್ಮಯವಾಗಿರ್ತಕ್ಕಂಥ ಆನಂದವನ್ನು ಜೀಗ ಜೀವರ ಯೋಗ್ಯತಾನುಸಾರ ಅಭಿವ್ಯಕ್ತಿ ಮಾಡಿ ಅವರಿಗೆ ಉಣಿಸ್ತಾನೆ ಇದಕ್ಕೆ ಲಿಂಗಭಂಗ ಆಗ ತನಕ ಕಾಯಬೇಕಾ ಅಂತ ಪ್ರಶ್ನೆ ಬಂದರೆ ಅಲ್ಲಿ ತನಕ ಅದನ್ನು ಅದಕ್ಕೆ ಕಾಯಬೇಕು ಅಂತೇನಿಲ್ಲ ಪಶ್ಯಂತಿ ಜ್ಞಾನ ಚಕ್ಷುಷ ಅನ್ನೋ ಹಾಗೆ ಜೀವನ್ಮುಕ್ತಾವಸ್ಥೆಯಲ್ಲೂ ಕೂಡ ಜ್ಞಾನಿಗಳು ಜ್ಞಾನ ಚಕ್ಷುಷನಿಂದ ಭಗವಂತ ವಿಷಯ ಪದಾರ್ಥಗಳ ಭೋಗ ಮಾಡೋದನ್ನು ಪ್ರತ್ಯಕ್ಷ ಕಂಡು ತಾವು ಅಭಿವ್ಯಕ್ತ ಸ್ವರೂಪಾನಂದ ರಸವನ್ನು ಉಣ್ತಾರೆ ಅವಸ್ಥೆ ಅಂದರೆ ಅವರ ಸಾಧನೆ ಮುಗಿದಿದೆ ಆದರೆ ಪ್ರಾರಬ್ಧ ಕರ್ಮ ಸುಖ ಪ್ರಾರಬ್ಧದ ಭೋಗ ಮುಗಿದಿಲ್ಲ ಅಪರೋಕ್ಷ ಜ್ಞಾನ ಆಗಿದೆ ಇನ್ನೂ ಮೋಕ್ಷ ಆಗಿಲ್ಲ ಅಂತಹ ಅವಸ್ಥೆಯಲ್ಲಿ ಪರಮಾತ್ಮ ಯಾವ ರೀತಿಯಾಗಿ ವಿಷಯ ಪದಾರ್ಥಗಳ ಭೋಗವನ್ನು ಮಾಡ್ತಾನೆ ಅಂತ ಪ್ರತ್ಯಕ್ಷ ದರ್ಶನವನ್ನು ಆ ಜೀವನ್ಮುಕ್ತ ಅವಸ್ಥೆಯಲ್ಲಿರೋರು ಅನುಭವಿಸಿರ್ತಾರೆ ಆದ್ದರಿಂದ ಅವರಿಗೆ ಸುಖದ ಅನುಭವ ಅನ್ನೋದಾಗತ್ತೆ ಆದರೂ ಕೂಡ ಸುಖದ ಅಭಿವ್ಯಕ್ತಿ ಪೂರ್ಣ ಪ್ರಮಾಣದಲ್ಲಿ ಆ ಅಭಿವ್ಯಕ್ತಿ ಆಗೋದು ಮೋಕ್ಷದಲ್ಲಿ ಮಾತ್ರ ಅವಸ್ಥೆಯಲ್ಲಿ ಅಲ್ಲ ಆದರೆ ಆ ಜೀವನ್ಮುಕ್ತರು ಏನಿರ್ತಾರಲ್ಲ ಜ್ಞಾನಿಗಳು ಅವರು ಆ ಅವಸ್ಥೆಯಲ್ಲೂ ಸ್ವರೂಪ ಸುಖ ಅನುಭವಿಸೋದರಿಂದ ವಿಷಯ ಸುಖದಲ್ಲಿ ಆಸಕ್ತಿಯನ್ನು ಕಳ್ಕೊಂಡು ಸದಾಕಾಲ ಪರಮಾತ್ಮನನ್ನೇ ಉಪಾಸನೆ ಮಾಡ್ತಾರೆ ಅದರಲ್ಲೇ ಆನಂದವನ್ನು ಹೊಂದುತ್ತಾರೆ ವಿಷಯ ಪದಾರ್ಥದ ಬಗ್ಗೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿಮಾನ ಭೋಗ ಅನ್ನೋದು ಕ ಗೊತ್ತಿರ ಇರೋ ಇರೋದೇ ಇಲ್ಲ ಭಗವಂತನೇ ಈ ಈ ವಿಷಯ ಈ ರೀತಿಯಾಗಿರ್ತಕ್ಕಂಥ ವಿಷಯ ಪದಾರ್ಥಗಳ ಭೋಗವನ್ನು ಅಜ್ಞಾನಿಗಳಾಗಿರ್ತಕ್ಕಂಥ ಸಾಮಾನ್ಯ ಜೀವರು ಪ್ರತ್ಯಕ್ಷ ಕಾಣದೇ ಇದ್ದರೂ ಕೂಡ ಶಾಸ್ತ್ರದ ಮೂಲಕ ಶಾಸ್ತ್ರಜನ್ಯ ಜ್ಞಾನದಿಂದ ಅದನ್ನು ತಿಳ್ಕೋಬೇಕು ಹೀಗೆ ತಿಳ್ಕೊಳ್ಳೋದ್ರಿಂದ ಫಲ ಏನು ಬರುತ್ತೆ ಅಂದರೆ ಕೋಟಿ ಯಜ್ಞ ಮಾಡಿದರೆ ಏನು ಫಲ ಬರುತ್ತೋ ಕೋಟಿ ಯಜ್ಞಗಳನ್ನು ಮಾಡಿ ಒಗೃತ ಸ್ನಾನವನ್ನು ಮಾಡಿದರೆ ಎಂತಹ ಉತ್ತಮ ಫಲ ಅನ್ನೋದು ಬರ್ತಾ ಇದೆಯೋ ಅಂತಹ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಅನ್ನೋದು ಬರುತ್ತೆ ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ ಸರಿತು ಕಾಲ ಪ್ರವಾಹಗಳು ಕಂಡರಿಯೂ ಸರಿ ಕಾಣದಿರೆ ಪರಿವೋವು ಅಂತ ಎಲ್ಲ ಪವಿತ್ರ ಗಂಗಾದಿ ನದಿಗಳು ಸದಾಕಾಲ ಹರಿತಾ ಇದೆ ಅದೇ ರೀತಿಯಾಗಿ ಪುಣ್ಯತಿಥಿ ವಾರ ನಕ್ಷತ್ರ ಯೋಗ ಕರಣ ಮುಹೂರ್ತ ಮೊದಲಾಗಿರ್ತಕ್ಕಂಥ ಪ್ರವಾಹವು ಕೂಡ ನಿರಂತರವಾಗಿ ಹರಿತಾನೇ ಇರುತ್ತೆ ಈಗಾಗಲೇ ಹರಿದು ಹೋಗಿರ್ತಕ್ಕಂಥ ಪುಣ್ಯತೀರ್ಥ ಅಥವಾ ಕಳೆದು ಹೋಗಿರ್ತಕ್ಕಂಥ ಪುಣ್ಯ ಪರ್ವಕಾಲಗಳು ಅದು ಮತ್ತೆ ನಮಗೆ ಸಿಗೋದಿಲ್ಲ ಆದ್ದರಿಂದ ಜ್ಞಾನ ಸಹಿತವಾಗಿ ಅಥವಾ ಅರಿತರೂ ಅರಿಯದೇ ಇದ್ದರೂ ಈ ಪ್ರವಾಹ ತನ್ನ ಹರಿಯುವಿಕೆಯನ್ನು ಎಂದೂ ನಿಲ್ಲಿಸೋದಿಲ್ಲ ಅರಿತು ಉಪ್ ಅನುಸಂಧಾನ ಮಾಡಿದ್ರೆ ಆಯಾ ಪುಣ್ಯಕಾಲ ಪುಣ್ಯತೀರ್ಥಗಳನ್ನು ಸ್ಮರಣೆ ಮಾಡಿ ಸಂಕಲ್ಪ ಮಾಡಿ ಸ್ನಾನಾದಿ ಎಲ್ಲ ಕರ್ಮಗಳನ್ನು ಭಗವಂತನೇ ಅನಂತ ರೂಪಗಳಿಂದ ನಮ್ಮೊಳಗಿದ್ದು ಮಾಡ್ತಾ ಇದ್ದಾನೆ ಮಾಡಿಸ್ತಾ ಇದ್ದಾನೆ ಅಂತ ಚಿಂತನೆ ಮಾಡಿದರೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಅನ್ನೋದು ಬರ್ತಾ ಇದೆ ಆದ್ದರಿಂದ ಒಂದು ಸ್ನಾನದ ಕಾರ್ಯ ಮಾಡೋ ಕಾಲದಲ್ಲೂ ಕೂಡ ಅವತ್ತಿನ ಮಾಸ ನಿಯಾಮಕ ದೇವತೆ ಯಾರು ಅಂಥೇಳಿ ಅದೇ ರೀತಿಯಾಗಿ ತಿಥಿ ನಕ್ಷತ್ರ ಯೋಗ ಕರಣ ಎಲ್ಲವನ್ನು ಚಿಂತನೆ ಮಾಡಿ ಸ್ನಾನಾದಿಗಳನ್ನು ಮಾಡಬೇಕು ಅಂತ ತಿಥೇಶ್ಚ ಶ್ರೀಕರಂ ಪ್ರೋಕ್ತಂ ತಿಥಿಯನ್ನು ಉಚ್ಚಾರ ಮಾಡಿದರೆ ಶ್ರೀಕರ ಅಂದರೆ ಸರ್ವ ಸಂಪತ್ಕರ ವಾರಾತ್ ಆಯುಷ್ಯ ಯಾವ ವಾರ ಅಂತ ಸ್ಮರಣೆ ಮಾಡಿದರೆ ಆಯುಷ್ಯ ಪ್ರಾಪ್ತಿ ನಕ್ಷತ್ರಾತ್ ಹರತೆ ಪಾಪಂ ನಕ್ಷತ್ರ ಯಾವುದೊಂದು ಚಿಂತನೆ ಮಾಡಿದ್ರೆ ಹರತೆ ಪಾಪಂ ಪಾಪದ ನಾಶ ಯೋಗಾತ್ ರೋಗ ನಿವಾರಣಂ ಅವತ್ತು ಯೋಗ ಯಾವುದು ಅಂತ ತಿಳಿದು ಸಂಕಲ್ಪ ಮಾಡಿದರೆ ರೋಗ ನಿವಾರಣೆ ಕರಣಾತ್ ಕಾರ್ಯಸಿದ್ಧಿ ಕರಣ ಯಾವುದು ಅಂತ ಚಿಂತನೆ ಮಾಡಿದರೆ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗಂ ಫಲಮುತ್ತಮಂ ಈ ರೀತಿಯಾಗಿ ತಿಥಿ ವಾರ ನಕ್ಷತ್ರ ಯೋಗ ಕರಣ ಈ ಐದು ಅಂಗಗಳನ್ನು ಚಿಂತನೆ ಮಾಡಿ ಕಾರ್ಯಗಳನ್ನು ಮಾಡಿದರೆ ಫಲಮುತ್ತಮ ಉತ್ತಮವಾಗಿರ್ತಕ್ಕಂಥ ಫಲ ಏತೇಷಾಂ ಶ್ರವಣ ನಿತ್ಯಂ ಗಂಗಾಸ್ಥಾನಂ ಫಲಂ ಲಭೇತ್ ಅಕಸ್ಮಾತ್ ಬೇರೆಯವರು ಉಚ್ಚಾರ ಮಾಡಿದ್ದನ್ನು ಶ್ರವಣ ಮಾಡಿದರೂ ಕೂಡ ಗಂಗಾದಿ ಉತ್ಕೃಷ್ಟವಾದ ನದಿಗಳಲ್ಲಿ ಸ್ನಾನ ಮಾಡಿದರೆ ಇಷ್ಟೆಲ್ಲ ಜ್ಞಾನ ಅನುಸಂಧಾನ ಸಹಿತವಾಗಿ ಏನು ಫಲ ಬರ್ತಾ ಅಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಅನ್ನೋದು ಬರುತ್ತೆ ಆದ್ದರಿಂದ ಜೀವ ಬಿಂಬರೂಪಿ ಪರಮಾತ್ಮನೇ ಇಷ್ಟೆಲ್ಲ ಕಾರ್ಯಗಳನ್ನು ನಮ್ಮಿಂದ ಮಾಡಿಸ್ತಾನೆ ಅಂತ ಚಿಂತನೆ ಮಾಡಿ ಶ್ರೀವರನಿಗಭಿಷೇಕವೆಂದರೆ ದೀವಸುಂದರೆಯೊಳಗೆ ಬಲ್ಲವ ರಾವಜಲದಲ್ಲಿ ಮಿಂದರಿಯು ಸರಿ ಗಂಗಾದಿ ತೀರ್ಥಗಳು ಅಂತ ಮುಂದೆ ತಿಳಿಸ್ತಾರೆ ಹಾಗೆ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಿಗೆ ಇದು ಶ್ರೇಷ್ಠವಾದ ಅಭಿಷೇಕ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಇಲ್ಲಿ ಕಾಲಪ್ರವಾಹ ನಿತ್ಯನೂ ಹೌದು ಅನಿತ್ಯನೂ ಹೌದು ಆದರೂ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಪುಣ್ಯಕಾಲ ಮಾತ್ರ ನಿತ್ಯ ಅಲ್ಲ ಅದು ನಾಶ ಆಗಿ ಹೋಗುತ್ತೆ ಮತ್ತೆ ಸಿಗೋದಿಲ್ಲ ಆದ್ದರಿಂದ ಆಯಾ ಅಭಿಮಾನಿ ದೇವತೆಗಳೊಂದಿಗೆ ಸ್ಮರಣೆ ಮಾಡಿ ಕರ್ಮ ಮಾಡಿದರೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಅನ್ನೋದು ಆ ಕರ್ಮಕ್ಕೆ ಸಿಗತ್ತೆ ಅದೇ ರೀತಿಯಾಗಿ ನಾವು ಮಾಡ್ತಕ್ಕಂಥ ಎಲ್ಲ ವಿಷಯ ಪದಾರ್ಥಗಳ ಭೋಗ ಸ್ನಾನ ಪಾನ ಭೋಜನ ಎಲ್ಲದರಲ್ಲೂ ಕೂಡ ಭಗವಂತನ ಸ್ಮರಣೆ ಮಾಡಿ ನಾವು ಅದನ್ನು ಅರ್ಪಣೆ ಮಾಡಬೇಕು ಹೀಗೆ ಮಾಡಿದಾಗ ಮಜ್ಜನ ಪಾನ ಕರ್ಮಗಳಿಂದ ಸುಖವಿಹವು ಇದರಿಂದ ಉತ್ಕೃಷ್ಟವಾಗಿರ್ತಕ್ಕಂಥ ಸುಖ ಅನ್ನೋದು ಸಿಗತ್ತೆ ನಾವು ಊಟ ಮಾಡಬೇಕಾದ್ರೆ ಭಗವಂತ ಸ್ವೀಕಾರ ಮಾಡಿದ ಅವನು ಸ್ವೀಕಾರ ಮಾಡಿದ್ರಿಂದನೇ ಬಿಂಬನಾಗಿ ಅವನು ಉಂಡಿದ್ರಿಂದನೇ ಭೋಗ ಮಾಡಿದ್ರಿಂದನೇ ನಮಗೆ ಭೋಗ ಸಾಧ್ಯ ಅಂತ ಈ ರೀತಿಯಾಗಿ ಚಿಂತನೆ ಮಾಡಿದರೆ ಪುಣ್ಯ ಪುಣ್ಯದಿಂದ ಸುಖ ಅನ್ನೋದು ಬರುತ್ತೆ ಉಣ್ಣೋದ್ರಿಂದ ಬರ್ತಕ್ಕಂಥ ಅಲ್ಪ ಸುಖ ಹಾಗೆ ಸ್ಮರಣೆ ಮಾಡಿದ್ರೂ ಬರುತ್ತೆ ಸ್ಮರಣೆ ಮಾಡದೇ ಇದ್ದರೂ ಬಂದೇ ಬರುತ್ತೆ ಅಂದರೆ ಸ್ಮರಣೆಯಿಂದ ಬರ್ತಕ್ಕಂಥ ಮಹಾ ಸುಖಕ್ಕೆ ನಾವು ವಂಚಿತರಾಗ್ತೀವಿ ಸ್ಮರಣೆ ಮಾಡದೇ ಇದ್ದರೂ ನಮ್ಗೆ ಹೇಗೂ ಬರುತ್ತಲ್ಲ ಅಂತ ಬಿಟ್ಟುಬಿಡ್ತೀವಿ ಅಂತಾದರೆ ಸುಖದಿಂದ ನಾವು ವಂಚಿತರಾಗ್ತೀವಿ ಹಾಗಾಗಬಾರ್ದು ಅಂತಲೇ ಭೋಜನ ಪೂರ್ವದಲ್ಲಿ ಭಗವಂತನ ವಿಷಯ ಭೋಗವನ್ನು ಹೇಳ್ತಕ್ಕಂತಹ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯವನ್ನು ಪಠನೆ ಮಾಡ್ತಕ್ಕಂಥ ಸಂಪ್ರದಾಯ ಅನ್ನೋದು ಬಂದಿರೋದು ಹೀಗೆ ಜ್ಞಾನೋತ್ತರದಿ ತನಗರ್ಪಿಸಲು ಚಿತ್ ಸಂತೈಪ ಈ ಎಲ್ಲ ಜ್ಞಾನ ಬಂದ ಮೇಲೆ ಹಿಂದಿನ ಎಲ್ಲ ಕರ್ಮಗಳನ್ನು ಕೂಡ ನಾವು ಅರ್ಪಣೆ ಮಾಡಿದರೂ ಕೂಡ ಚಿತ್ ಸಂತೈಪ ನಮ್ಮ ಯೋಗ್ಯತಾನುಸಾರ ನಮ್ಮ ಸ್ವರೂಪಾನಂದದ ಅಭಿವ್ಯಕ್ತಿಯನ್ನು ಮಾಡಿಕೊಡ್ತಾನೆ ಭಗವಂತನ ಕಾರುಣ್ಯ ಈ ರೀತಿ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ